ಜಾಲಗಿರಿ ಬೆಟ್ಟವೋ ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂಜಾಲಗಿರಿ ಬೆಟ್ಟವೋ ನಂಜುಂಡ ನಂಜಾಲಗಿರಿ ಬೆಟ್ಟವೋ ನಂಜುಂಡ ನಂಜಾಲಗಿರಿ ಬೆಟ್ಟವೋ ನಂಜಾಲಗಿರಿ ಬೆಟ್ಟದೆ ನಂಜುಂಡ ದಾಸ್ವಾಳ ಗಿಡ ಹುಟ್ಟಿತೋ ದಾಸ್ವಾಳ ಹೂವ ತಂದು ನಂಜುಂಡ ದಾರಿಯಾಗೆ ಪೂಜೆ ಮಾಡೋ ನಂಜುಂಡ ದಾರಿಯಾಗೆ ಪೂಜೆ ಮಾಡೋ ಬಾಡಿ ಹೋಯಿತಯ್ಯ ನಂಜುಂಡ ಎದ್ದು ಬಾರಯ್ಯ ಮನೆಗೆ ಕರ್ನಾಟ ಸೀಮೆದವನೇ ನಂಜುಂಡ ಕರ್ಪೂರ ವೀಳ್ಯದವನೇ ನಂಜುಂಡ ಕರ್ಪೂರ ವೀಳ್ಯದವನೇ ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂಜಾಲಗಿರಿ ಬೆಟ್ಟವೋ ನಂಜುಂಡ ನಂಜಾಲಗಿರಿ ಬೆಟ್ಟವೋ ನಿನ ಕರುಣೆ ತಪ್ಪಿದ ಮೇಲೆ ನಂಜುಂಡ ಪರದೇಶಿ ನಾನಾದೆನೋ ನಂಜುಂಡ ಪರದೇಶಿ ನಾನಾದೆನೋ ಪರದೇಶಿಯಾದ ಮೇಲೆ ನಂಜುಂಡ ಪರಪಂಚ ನನಗ್ಯಾತಕೋ ಪರಪಂಚ ನನಗ್ಯಾತಕೋ ನಂಜುಂಡ ನನ್ನ ಚಿಂತೆ ನಿನಗ್ಯಾತಕೋ ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂಜಾಲಗಿರಿ ಬೆಟ್ಟವು ತಾತಿಯ ಮಳೆ ಹೊಯ್ದು ನಂಜುಂಡ ಸಂಪಂಗಿ ಕೆರೆ ತುಂಬಿತೋ ನಂಜುಂಡ ಸಂಪಂಗಿ ಕೆರೆ ತುಂಬಿತೋ ಸಂಪಂಗಿ ಕೆರೆಯ ಕೆಳಗೆ ನಂಜುಂಡ ಕೆಂಬಕ್ಕಿನೆಲ್ಲ ಬೇತಿ ನಂಜುಂಡ ಕೆಂಬಕ್ಕಿನೆಲ್ಲ ಬೇತಿ ಸಾಹಿಡಿದು ಕಬ್ಬನೆಟ್ಟು ನಂಜುಂಡ ಮುಂಬಿಡಿದು ನೀರ ಕೊಟ್ಟು ನಂಜುಂಡ ಮುಂಬಿಡಿದು ನೀರ ಕೊಟ್ಟು ಜಲ ನೋಡಿ ಬಾವಿ ತೆಗೆಯೋ ನಂಜುಂಡ ಕುಲ ನೋಡಿ ಹೆಣ್ಣ ತೆಗೆಯೋ ಜಲ ನೋಡಿ ಬಾವಿ ತೆಗೆಯೋ ನಂಜುಂಡ ಕುಲ ನೋಡಿ ಹೆಣ್ಣು ತೆಗೆಯೋ ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂಜಾಲಗಿರಿ ಬೆಟ್ಟವೋ ನಂಜುಂಡ ನಂಜಾಲಗಿರಿ ಬೆಟ್ಟವೋ ನಂಜಾಲಗಿರಿ ಬೆಟ್ಟದೆ ನಂಜುಂಡ ದಾಸ್ವಾಳ ಗಿಡ ಹುಟ್ಟಿತೋ ದಾಸ್ವಾಳ ಹೂವ ತಂದು ನಂಜುಂಡ ದಾರಿಯಾಗೆ ಪೂಜೆ ಮಾಡೋ ನಂಜುಂಡ ದಾರಿಯಾಗೆ ಪೂಜೆ ಮಾಡೋ ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂಜಾಲಗಿರಿ ಬೆಟ್ಟವೋ ನಂಜುಂಡ ನಂಜಾಲಗಿರಿ ಬೆಟ್ಟವೋ